ಸಂಧಾನಕ್ಕೆ ಹೋಗಿ ಬರುವುದು ಅಂತ ಕೃಷ್ಣನೇ ತೀರ್ಮಾನ ಮಾಡಿಕೊಂಡ ಆದರೆ ದ್ರೌಪದಿ ಅಳ್ತಾ ಇರುವುದನ್ನು ನೋಡಿದ ಕಣ್ಣು ಬಿಟ್ಟಿಗೆ ಪಾಂಡವರ ಕಡೆ ನೋಡಿ ದ್ರೌಪದಿಗೆ ಹೇಳ್ತಾನೆ ಅಮ್ಮ ನಾ ಸಂಧಾನಕ್ಕೆ ಹೋಗ್ತಾನೆ ಹೊರತು ಸಂಧಾನ ಆಗ್ತದೆ ಅಂತ ನೀನು ನಂಬ್ಕೋಬೇಡ ಅವರು ಮೂರ್ಖರು ಮೂಢರು ಹಠವಾದಿಗಳು ಖಂಡಿತ ಬರುವುದಿಲ್ಲ ಮತ್ತೆ ಯಾಕೆ ಹೋಗ್ತಾ ಇದ್ದೀ ನನ್ನ ಕರ್ತವ್ಯ ನಾನು ಮಾಡಬೇಕು ಮೊದಲನೇದು ಮುಂದೇನು ಸ್ಪಷ್ಟವಾಗಿ ಹೇಳ್ತಾನೆ ಕೆಲವು ಜನ ಇತ್ತಲಾಗಿದ್ದಾರೋ ಅತ್ತಲಾಗಿದ್ದಾರೋ ಇನ್ನೂ ಸ್ಪಷ್ಟವಾಗಿ ನಮಗೆ ಗೊತ್ತಿಲ್ಲ ಅದನ್ನು ಅರಿತುಕೊಂಡು ಬರಬೇಕು ಎರಡನೇ ಕಾರಣ ಮೂರನೇ ಕಾರಣ ಉಭಯ ಕುಲಕ್ಕೆ ಸಾಮಾನ್ಯವಾದವರ ಮನಸ್ಸನ್ನು ಮುರಿಯಬೇಕು ಅವರ ಸ್ಥೈರ್ಯವನ್ನು ವಿಶ್ವಾಸವನ್ನು ಮುರಿಯಬೇಕು ನಾನು ಹೋಗಿ ನಿಂತರೆ ಭೀಷ್ಮನಿಗೆ ಹೃದಯಾಂತರಾಳದಿಂದ ನಡುಕ ಉಂಟಾಗುತ್ತೆ ಅಯ್ಯೋ ಅಧರ್ಮ ಮಾಡುತ್ತಿದ್ದೇನೆ ಅಂತ ಭಯವಾಗತ್ತೆ ಅವನು ದುರ್ಯೋಧನ ಕಡೆ ಇರಲಾರ ಇರುವುದಕ್ಕೆ ಇಷ್ಟವಿಲ್ಲ ಪಾಂಡವರ ಕಡೆ ಬರಲಾರ ಉಭಯ ಸಂಕಟದಲ್ಲಿ ತಾನೇ ಸಾಯ್ತಾನೆ ದ್ರೋಣನ ಸ್ಥಿತಿ ಇದೇ ಆಗತ್ತೆ ಕೃಪಾಚಾರನ ಸ್ಥಿತಿ ಆಗತ್ತೆ ಕರ್ಣನನ್ನು ಮಾತನಾಡಿಸೋದಿದೆ ಅದಕ್ಕಾಗಿ ಹೋಗ್ತಾ ಇದ್ದೇನೆ ಇದು ಒಂದು ತಂತ್ರ ಎಷ್ಟೋ ಸಲ ಟೇಬಲ್ ಟಾಕ್ ಅಂತೇವೆ ಎರಡು ವೈರಿ ರಾಷ್ಟ್ರಗಳು ಪರಸ್ಪರ ಸೇರಿ ಮಾತನಾಡ್ತಾರೆ ಅದರಿಂದ ಏನು ಬರೋದಿಲ್ಲ ಅಂತ ಗೊತ್ತಾದರೂ ಸಂಧಾನ ಮಾಡಿದರೂ ಒಂದು ನಡೀತಾ ಇದೆ ಅಂತ ಲೋಕಕ್ಕೆ ತಿಳಿಯಬೇಕು ನಾಲ್ಕನೇ ಕಾರಣ ಕೃಷ್ಣನಿಗೆ ಯುದ್ಧವನ್ನು ತಡೆಯುವ ಶಕ್ತಿ ಇತ್ತು ನಾವಾರಯತ್ ಕೃಷ್ಣ ಆದರೂ ಮಾಡಲಿಲ್ಲ ಅಂತ ನಾಳೆ ನನ್ನ ಮೇಲೆ ಅವಾಚಾಸ್ತು ಭವಿಷ್ಯಾಮಹ ಯಾರೂ ಕೆಟ್ಟ ಮಾತನ್ನಾಡಬಾರದು ಇದು ಬಹಳ ಎಚ್ಚರಿಕೆಯ ಮಾತು ದುರ್ಯೋಧನೂ ಹೇಳ್ಬೋದಾಗಿತ್ತು ಒಂದು ಮಾತು ಕೃಷ್ಣನೇ ಬಂದು ಕೇಳಿದರೆ ರಾಜ ಕೊಟ್ಬಿಡ್ತಿದ್ದೆ ಅವನಾಗ ಇದು ಯುದ್ಧವಾಯಿತು ಅಂತ ಎಲ್ಲ ಕೃಷ್ಣನನ್ನು ಬೈಯುವುದು ಇದು ಇಷ್ಟು ಎಚ್ಚರಿಕೆ ತಗೊಂಡ್ರು ಕೊನೆಗೆ ಇಬ್ಬರು ಮಹಾತ್ಮರಿಗೆ ಕೃಷ್ಣನ ಮೇಲೆಯೇ ಶಂಕೆ ಉಂಟಾಯಿತು ತನ್ನ ಮಕ್ಕಳೆಲ್ಲ ಸತ್ತು ಹೋದ ಮೇಲೆ ಗಾಂಧಾರಿ ಸ್ತ್ರೀ ಪರ್ವದಲ್ಲಿ ಕಣ್ಣು ಪಟ್ಟಿಯನ್ನು ತೆಗೆದು ಯುದ್ಧ ಭೂಮಿಯಲ್ಲಿ ಬಿದ್ದಿದ್ದ ತನ್ನ ತೊಡೆ ಮುರಿದು ಬಿದ್ದ ದುರ್ಯೋಧನನನ್ನು ಎದೆ ಬಗೆದುಕೊಂಡು ತಲೆ ಬೇರೆಯಾಗಿ ತೋಳು ಬೇರೆಯಾಗಿ ಗುರುತು ಹಿಡಿಯೋದಕ್ಕೆ ಬರದೇ ಇದ್ದಂತಹ ದುಶಾಸನ ಶರೀರವನ್ನು ಕರ್ಣನನ್ನು ಇನ್ನೂ ಅನೇಕರನ್ನು ನೋಡಿ ಹೊಟ್ಟೆ ಹೊಟ್ಟೆ ಪಡ್ಕೊಳ್ತಾಳೆ ಇದಕ್ಕಾಗಿ ಹಡಿದನೇ ನೂರು ಮಕ್ಕಳನ್ನು ಅಂತ ಆಮೇಲೆ ಕೃಷ್ಣನ ಬಂದು ಹೇಳ್ತಾಳೆ ನೀನು ಜ್ಞಾನಿ ಸರ್ವಜ್ಞ ಪ್ರಭು ನೀನು ಇಷ್ಟಪಟ್ಟಿದ್ರೆ ಯುದ್ಧ ತಡಿಬೋದಾಗಿತ್ತು ನೀನು ಮಾಡಲಿಲ್ವಾದ್ರಿಂದ ಇನ್ನು ಹದಿನಾರು ವರ್ಷಕ್ಕೆ ನಿನ್ನ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಜ್ಞಾತಿಗಳು ಬಾಂಧವರು ನಿನ್ನ ಕಣ್ಣೆದ್ರಿಗೆ ಹೀಗೆ ಹೊಡೆದಾಡಿ ಸಾಯಲಿ ಶಾಪ ಕೊಟ್ಬಿಡ್ತಾಳೆ ಗಾಂಧಾರಿ ಕಣ್ಣು ತೆಗೆದೇ ಇದ್ದವಳು ಕಣ್ಣು ತೆಗೆದು ಹೀಗೆ ಒಂದು ಶಾಪವನ್ನು ಕೃಷ್ಣನಿಗೆ ಕೊಟ್ಟು ಕೂಡಲೇ ಆಗ ತಾನೇ ಕೃಷ್ಣ ಹುಚ್ಚಿ ನೀನೇನು ಶಾಪ ಕೊಡುವುದು ನಿನ್ನ ಬಾಯಲ್ಲಿ ನಿಂತು ನಾನೇ ಈ ಮಾತನ್ನು ಆಡಿಸಿದೆ ಯದುವಂಶದಲ್ಲಿ ದುಷ್ಟರಿದ್ದಾರೆ ಅಂತ ಗೊತ್ತು ನಾನಾಗಿ ಕೊಲ್ಲಬಾರದು ನೀನು ನೆಪ ಆಗಲಿ ನಿನ್ನ ಬಾಯಲ್ಲಿ ಆಡಿಸ್ತೆ ಹೋಗು ಆಗುತ್ತೆ ಹೋಗು ಅಂತ ಬೈದು ಕಳಿಸ್ತಾರೆ ಉತ್ತಂಕನೆಂಬ ಮಹರ್ಷಿ ಆಶ್ವಮೇಧಿಕ ಪರ್ವದಲ್ಲಿ ಅಸ್ತನಾವತಿ ಕಡೆಗೆ ಬರ್ತಾ ಇದ್ದವನು ಕೃಷ್ಣ ದ್ವಾರಕೆಗೆ ಹೊರಟಾಗ ದಾರಿಯಲ್ಲಿ ಸಿಕ್ಕು ಎಲ್ಲಿಂದ ಬರ್ತಾ ಇದ್ದೀಯೇ ಹಸ್ತನಾವತಿಯಿಂದ ನೀವೆಲ್ಲಿ ಹೊರಟಿದ್ದೀರಿ ಮಹರ್ಷಿಗಳೇ ಅದೇನೋ ಯುದ್ಧ ನಡೆಯುತ್ತಂತಲ್ಲ ಅದಕ್ಕೆ ದುರ್ಯೋಧನ ಬುದ್ಧಿ ಹೇಳೋಕ್ಕೆ ಹೋಗ್ತಿದ್ದೇನೆ ಕೃಷ್ಣ ಹೇಳಿದ ಯುದ್ಧವೇ ಮುಗಿದೋಯ್ತು ಅವರೆಲ್ಲ ಸತ್ತು ಹೋದ್ರು ಯಾರಿಗೆ ಬುದ್ಧಿ ಹೇಳ್ತೀರಿ ಅಂತ ಕೇಳಲಾಗಿ ಯುದ್ಧ ಮುಗಿದೋಯ್ತೆ ನೀನಿದ್ದು ಯುದ್ಧ ಮಾಡಿಸಿದೀಯಾ ನಿನ್ನಿದಲೇ ಇಷ್ಟೆಲ್ಲ ಆಯಿತು ಅಂತ ಮಣ್ಣನ್ನು ತಗೊಂಡು ಕೃಷ್ಣನ ಮೇಲೆ ಹಚ್ಚೋದಕ್ಕೆ ಬಂದಾಗ ಮಹರ್ಷಿ ಸ್ವಲ್ಪ ಎಚ್ಚರಿಕೆಯಿಂದ ಮಾತನಾಡಿ ತಪಸ್ಸು ಹಾಳು ಮಾಡಿಕೊಳ್ಳಬೇಡಿ ಅವರವ್ರ ಪಾಪಕ್ಕೆ ಅವರು ಹೋದರೆ ಕರ್ಮಾಧ್ಯಕ್ಷನ ನನ್ನನ್ನು ಯಾಕೆ ಬೈತೀರಿ ಅಂತ ಹೇಳುವುದು ಈ ಎರಡು ಪ್ರಸಂಗ ಇವತ್ತಿಗೂ ಲೋಕ ಕೃಷ್ಣನನ್ನೇ ನಿಂದಿಸುತ್ತೆ ಕೃಷ್ಣ ಮೂಲಮನರ್ಥಾಯ ಸರ್ವಾನರ್ಥ ಅಯ್ಯದ್ರೌಪದಿ ಅಂತ ಒಂದು ಕೆಟ್ಟ ಗಾದೆ ಮಾಡಿಟ್ಟಿದ್ದಾರೆ ಕೃಷ್ಣಾವತಾರವಾಗಿದ್ದೇ ಅನರ್ಥ ಮಾಡುವುದಕ್ಕೆ ಅಂತಲೂ ಸರ್ವಾನರ್ಥಕ್ಕೆ ಎಂಬುದಾಗಿ ದ್ರೌಪದಿ ಹುಟ್ಟಿದ್ರು ಅಂತಲೂ ದ್ರೌಪದಿಯನ್ನು ಬೊಯ್ಯುವುದು ಕೃಷ್ಣನನ್ನು ಬೊಯ್ಯುವುದು ಮಾತೆತ್ತರೆ ಕೃಷ್ಣಲೀಲೆ ರಾಸಲೀಲೆ ಈ ಶಬ್ದಗಳಿಗೆ ಎಷ್ಟು ಪವಿತ್ರವಾದ ಅರ್ಥವಿದೆ ಎಷ್ಟು ಕೆಟ್ಟ ಅರ್ಥಗಳನ್ನು ಇವತ್ತು ನಾವು ಬಯಸ್ತಾ ಇದ್ದೇವೆ ಕೃಷ್ಣ ಅವತಾರ ಮಾಡಿ ದೇಶದಲ್ಲಿಯೇ ಕೃಷ್ಣನ ನಾವು ತಿಳ್ಕೊಳ್ಳದೆ ಹೋಗಿಬಿಟ್ಟಿದ್ದೇವೆ ಮಹಾಭಾರತ ಓದಬೇಕು ಒಂದು ಸ್ಟ್ರಾಂಗ್ ಇಂಜೆಕ್ಷನ್ ಕೊಟ್ಟರೆ ಮಾತ್ರ ಕೃಷ್ಣನ ಸ್ವರೂಪ ಅರ್ಥವಾಗುತ್ತೆ ಆದ್ದರಿಂದ ನಾಳೆ ಯಾರು ನಾನು ಬೈಬಾರದು ಅಂತ ಹೋಗ್ತಿದ್ದೇನಮ್ಮ ದ್ರೌಪದಿ ಇನ್ನೂ ಒಂದು ಕಾರಣ ಇದೆ ಒಬ್ಬ ದುರ್ಯೋಧನ ನಿಮಿತ್ತ ಎಷ್ಟೊಂದು ಕೋಟಿ ನಿರಪರಾಧಿ ಗೋವುಗಳು ಎಷ್ಟೊಂದು ನಿರಪರಾಧಿ ಕೋಟಿ ರಥ ಎಳೆಯುವ ಕುದುರೆಗಳು ಆನೆಗಳು ಒಂಟೆಗಳು ಎಷ್ಟೊಂದು ಕೋಟಿ ಕೋಟಿ ಪದಾರ್ಥಗಳು ಸತ್ತು ಲೋಕವೆಲ್ಲ ವಿಧವೆಯರಿಂದ ತುಂಬಿ ಹೋಗ್ತದೆ ಆದಷ್ಟು ತಪ್ಪಿಸೋಣ ಅಂತ ಹೋಗ್ತಿದ್ದೇನೆ ಯುದ್ಧವೆಂಬುದು ಹುಡುಗಾಟ ಅಲ್ಲ ಕಡಲೆಪುರಿ ತಿಂದಾಗಲ್ಲ ಒಬ್ಬ ಯುದ್ಧ ಮಾಡಿದರೆ ನಮ್ಮಲ್ಲಿಯೇ ಗಡಿನಾಡಿನಲ್ಲಿ ಯುದ್ಧ ಮಾಡ್ತೇವೆ ನಿರಪರಾಧಿ ಜನರು ಪಕ್ಕದ ನೆರೆ ರಾಷ್ಟ್ರಗಳಲ್ಲಿ ಸಾಯ್ತಾರೆ ನಮ್ಮಲ್ಲಿ ಸಾಯ್ತಾರೆ ಐರೋಪ್ಯರು ಮಾಡಿದ ಯುದ್ಧದಿಂದ ಇರಾಕಿನಲ್ಲಿ ಎಷ್ಟು ಜನ ಸತ್ರು ಇರಾನ್ನಲ್ಲಿ ಒಟ್ಟು ಲೆಕ್ಕವನ್ನು ಯಾರು ಕೊಡ್ತಾರೆ ಒಬ್ಬನ ತಪ್ಪಿನಿಂದ ಯಾರು ತಪ್ಪು ಮಾಡದಿದ್ದವರೆಲ್ಲ ಸಾಯ್ತಾರೆ ಒಂದು ಹಾವು ಒಂದು ಹುತ್ತದಲ್ಲಿ ಹೊಕ್ಕರೆ ಅದರ ನಿಮಿತ್ತ ಅಲ್ಲಿರುವ ಅನೇಕ ಇತರ ಪ್ರಾಣಿಗಳು ಸಾಯುವಂತೆ ಲೋಕದಲ್ಲಿ ಒಬ್ಬರು ಪಾಪ ಅನೇಕರನ್ನು ಸುಡುವುದುಂಟಲ್ಲ ಅದಾಗದೇ ಇರಲಿಂತ ಹೋಗ್ತಾ ಇದ್ದೇನೆ ಯುದ್ಧವೇ ಆಗುತ್ತೆ ಯೋಚನೆ ಮಾಡಬೇಡ ಒಂದು ವೇಳೆ ಅದರಿಂದ ಕೌರವರು ಪಾರಾದರು ಶಲೆ ಹಿಮವಾನ್ ಶೈಲ ಮೇದಿನೀ ಶತತ ಫಲೇತಿ ದೌಪತೆ ಸನಕ್ಷಾತ್ ನಕ್ಷತ್ರ ನಮೇಮೋ ಭವೇತಿ ಒಂದು ವೇಳೆ ಹಿಮವತ್ ಪರ್ವತ ತನ್ನ ಜಾಗದ ಬಿಟ್ಟು ಅಗಲಿದರೂ ಅಗಲಬಹುದು ಮೇದಿನೀ ಶತತ ಫಲೇತೇ ಭೂಮಿ ನೂರು ಚೂರಾಗಿ ಹೊಡೆದ್ರು ಹೊಡೆಯಬಹುದು ದೌಪತೇತಿ ಸ ನಕ್ಷತ್ರ ನಕ್ಷತ್ರ ತುಂಬಿದ ಆಕಾಶ ಕಳಚಿ ಬಿದ್ದರೂ ಬೀಳ್ಬೋದು ತಾಯಿ ದ್ರೌಪದಿ ನಮೇ ಮೋಘಂ ವಚೋ ಭವೇತ್ ನನ್ನ ಮಾತೆಂದು ಸುಳ್ಳಾಗೋದಿಲ್ಲ ಸತ್ಯಂತೆ ಪ್ರತಿಜಾನಾಮಿ ಕೃಷ್ಣೇ ಬಾಷ್ಪೋ ನಿಗೃಹ್ಯತಾಂ ಅಮ್ಮ ಕೃಷ್ಣಾದೇವಿ ಕಣ್ಣೀರು ಒರೆಸಿಕೋ ನನ್ನ ಮಾತನ್ನು ಕೇಳು ಶತ್ರುಗಳನ್ನು ಸಂಹಾರ ಮಾಡಿ ಬರ್ತೇನೆ ಅಂತ ಹೇಳಿ ಕೃಷ್ಣ ಮರು ದಿವಸ ಕೌರವರ ಸಭೆಗೆ ಯಾತ್ರೆ ಹೊರಟಿದ್ದಾನೆ ಅವತ್ತು ಕಾರ್ತೀಕ ಮಾಸ ಶುಕ್ಲಪಕ್ಷ ದ್ವಾದಶಿ ರೇವತಿ ನಕ್ಷತ್ರ ಬೆಳಿಗ್ಗೆ ಏಳು ಮೂವತ್ತಾರರಿಂದ ಎಂಟು ಇಪ್ಪತ್ನಾಲ್ಕರೊಳಗೆ ಸಳ್ಳುವ ಮೈತ್ರ ಮುಹೂರ್ತದಲ್ಲಿ ಕೃಷ್ಣ ಪ್ರಯಾಣ ಹೊರಟಿದ್ದಾನೆ ಹಸ್ತಿನಾಪತಿಗೆ ಸೇರಿದ್ದು ಪೌರ್ಣಿಮಿ ದಿವಸ ಭರಣಿ ನಕ್ಷತ್ರದಲ್ಲಿ ಮೂರು ದಿವಸ ಪ್ರಯಾಣ ಸಮಾಲೋಚನೆ ನಡೆದದ್ದು ಪ್ರಥಮೆಯಿಂದ ಕಾರ್ತೀಕ ಕೃಷ್ಣ ಪ್ರಥಮೆಯಿಂದ ಪುಷ್ಯ ನಕ್ಷತ್ರದವರೆಗೆ ಏಳು ದಿವಸ ರಾಯಲ್ ವಿಸಿಟು ವಾಪಸ್ಸು ಕೃಷ್ಣ ಪಕ್ಷ ಅಷ್ಟಮಿ ಉತ್ತರ ಫಲ್ಗುನಿ ನಕ್ಷತ್ರ ದಿವಸ ಅಲ್ಲಿಂದ ಏಳನೇ ದಿವಸ ಅಮಾವಾಸ್ಯೆ ಜ್ಯೇಷ್ಠ ನಕ್ಷತ್ರ ಕರ್ಣನಿಗೆ ಬುದ್ಧಿಯನ್ನು ಹೇಳ್ತಾನೆ ಕೃಷ್ಣ ಉಪಪ್ಲವಕ್ಕೆ ವಾಪಸ್ಸು ಬಂದದ್ದು ಚಿತ್ರ ನಕ್ಷತ್ರ ಎಲ್ಲ ವಿವರಗಳನ್ನು ಕೊಟ್ಟಿದ್ದಾರೆ ವೇದವ್ಯಾಸರು ಮಹಾಭಾರತ ನಡೆಯುತ್ತೆ ನಡೆಯುತ್ತೆ ಅಂತ ಪ್ರಶ್ನೆ ಕೇಳೋರು ಯಾರು ಮಹಾಭಾರತ ಅಂದರೆ ಏನಂತ ಗೊತ್ತಿಲ್ಲದೆ ಇದ್ದವರು ಮಹಾಭಾರತ ಮೂಲ ಗ್ರಂಥವನ್ನು ಸುತರಾಮ್ ನೋಡದೇ ಇದ್ದವರು ಬೇಕಾದವ್ರಿಗೆಲ್ಲ ವಿಧವಾದ ಉತ್ತರ ಎಲ್ಲ ಇದೆ ಆದರೆ ಕೃಷ್ಣ ಒಂದು ತಂತ್ರ ಮಾಡಿದ ಹೋಗುವಾಗ ರಥದಲ್ಲಿ ಹೊರಟು ಒಂದೊಂದು ಹಳ್ಳಿ ಸಿಕ್ಕುವಾಗಲೂ ಸ್ವಲ್ಪ ಸ್ವಲ್ಪ ಕಾಲ್ನಡಿಗೆಯಲ್ಲಿ ಹೋಗಿ ಪಾದಯಾತ್ರೆ ಅಲ್ಲಿ ಶುರುವಾಯಿತು ನೋಡಿ ಇದು ರಥಯಾತ್ರೆ ಮಾಡಿದ ಹಾಗೆ ಹಳ್ಳಿಯವರೆಲ್ಲ ಹಣ್ಣು ಕಾಯಿ ಹಾರ ಸಮರ್ಪಣೆ ಮಾಡಿ ಏನು ಬಂದದ್ದು ಅಂತ ಕೇಳಿದ್ರೆ ಅದೇ ಈ ದುರ್ಯೋಧನ ರಾಜ್ಯ ಕೊಡಲಿಲ್ವಲ್ಲ ಪಾಂಡವರಿಗೆ ಅದಕ್ಕೆ ಬುದ್ಧಿ ಹೇಳೋಕೆ ಹೋಗ್ದಿದ್ದೀನಿ ಅಂತ ಜನಜಾಗೃತಿಯನ್ನು ಮಾಡಿ ಇಡೀ ರಾಷ್ಟ್ರವನ್ನೇ ಬಿಸಿ ಪಾಂಡವರ ಕಡೆಗೆ ಇದು ಒಂದು ತಂತ್ರವನ್ನು ಮಾಡ್ತಾನೆ ಕೃಷ್ಣ ಮಹಾಭಾರತದಲ್ಲಿ ಕೃಷ್ಣ ತಂತ್ರವನ್ನೇ ಕುರಿತು ಬೇಕಾದಷ್ಟು ವಿಷಯಗಳನ್ನು ಹೇಳ್ಬೋದು ಆದರೆ ರಥದಲ್ಲಿ ಕೃಷ್ಣ ತನ್ನ ಶಕ್ರವನ್ನು ಶಂಖವನ್ನು ಸಾರಥಿ ಸಾತ್ವಿಕೆಗೆ ಹೇಳಿದ ದುರ್ಯೋಧನ ದುಷ್ಟ ಇದ್ದಾನೆ ಆದ್ದರಿಂದ ನನ್ನ ರಥದಲ್ಲಿ ನನ್ನ ಸರ್ವ ಆಯುಧಗಳನ್ನು ಇಟ್ಟುಬಿಡು ಅಂತ ಹೇಳಿ ಈ ಸಲ ಅವನನ್ನೇ ಕರೆದುಕೊಂಡು ಹೋಗ್ತಾ ಇದ್ದಾನೆ ಈ ಕಡೆಯಲ್ಲಿ ಏನಾಯಿತು ಸಮಾಚಾರ ಗೊತ್ತಾಯಿತು ಕೌರವರಿಗೆ ಕೃಷ್ಣ ಬರ್ತಾ ಇದ್ದಾನಂತೆ ದುರ್ಯೋಧನಿಗೆ ದೊಡ್ಡ ತಲೆನೋವಾಯಿತು ಇವನು ಯಾಕೆ ಬಂದ ಇವನು ಇವನು ಬಂದರೆ ಯಾರೋ ಒಂದು ಅನರ್ಥವನ್ನು ಮಾಡ್ತಾನೆ ನಾವುಂಟು ಪಾಂಡವರುಂಟು ನಾವು ಕೊಡೋದು ಬಿಡೋದು ತಗೊಳ್ಳೋದು ಇವನು ಬೇರೆ ಯುದ್ಧ ಮಾಡೋದಿಲ್ಲ ಅಂತಾನೆ ನಮ್ಮ ಕಡೆಗೆ ಬರ್ತಾ ಇದ್ದಾನಲ್ಲ ಸ್ವಾಗತ ಮಾಡಬೇಕೇ ಬೇಡವೆ ಸ್ವಾಗತ ಮಾಡೋದು ಒಂದು ಅರ್ಥ ಮಾಡ್ತಾನೆ ಸ್ವಾಗತ ಮಾಡದೇ ಇದ್ದರೂ ಒಂದು ಅನರ್ಥ ಮಾಡ್ತಾನೆ ಆದ್ದರಿಂದ ಊರು ಕೋಟೆ ಬಾಗಿಲು ಮುಚ್ಚಿಬಿಡೋಣ ಯಾರು ಹೋಗೋದು ಬೇಡ ಅವ್ನು ಯಾರು ಕರೆಯೋದು ಬೇಡ ಕೊಲ್ಲ ಹಾಕಿ ಬಂದು ಹಾಗೆ ಹೋಗಿ ಇದು ಶಕುನಿ ಕೊಟ್ಟ ಸೂಚನೆ ಆಮೇಲೆ ಭೀಷ್ಮರು ಬಂದು ಬುದ್ಧಿ ಹೇಳಿದರು ಧೃತರಾಷ್ಟ್ರನಿಗೆ ಹೇಳಿದ್ರು ನಿನ್ನ ಮಗ ಆಚಾತುರ್ಯ ಮಾಡ್ತಾನೆ ನೋಡು ಲೋಕಸ್ವಾಮಿ ಸ್ವಾಗತ ಮಾಡೋದು ಮಾಡೋಣ ನೀವು ಹೇಳೋದು ಹೇಳಿ ನಾವು ಹೇಳೋದು ಹೇಳ್ತೇವೆ ಹಾಗಿದ್ರೆ ನಾನು ಹೋಗೋದಿಲ್ಲ ಅಂತ ಉಳಿದವರೆಲ್ಲ ಹೋದರೂ ಕೋಟೆ ಭಾಗದಲ್ಲಿ ಕೃಷ್ಣನ ಸ್ವಾಗತ ಮಾಡ್ತಾ ಇದ್ದಾರೆ ಅಲ್ಲಿ ಒಂದು ಆಶ್ಚರ್ಯವಾಯಿತು ಊರೊಳಕ್ಕೆ ಮೆರವಣಿಗೆ ಆಗಬೇಕು ಇದು ಸ್ಟೇಟ್ ವಿಸಿಟ್ ಅಂತ ಹೇಳ್ತೇವೆ ಇವತ್ತು ಒಂದು ದೇಶದ ರಾಯಭಾರಿ ಇನ್ನೊಂದು ದೇಶಕ್ಕೆ ಪ್ರವೇಶ ಮಾಡಿದರೆ ಅದು five day visit four day visit three day visit seven day visit ಹೇಳ್ತೇವಲ್ಲ ಹಳೆ ಪದ್ಧತಿ ಮೊದಲು ಸಹ ಕೃಷ್ಣನಿಗೆ ಸ್ವಾಗತ ಆಮೇಲೆ ಅರಮನೆ ಬಾಗಿಲಲ್ಲಿ ಮಧುಪರ್ಕ ಮಧುಪರ್ಕ ಅಂದರೆ ಜೇನುತುಪ್ಪ ಬಾಳೆಹಣ್ಣು ಮೊಸರು ಒಂದು ಗೋವು ಸಮರ್ಪಿಸುವುದು ಅದಾದ ಮೇಲೆ ಬಿಡದಿ ಮಾಡುವುದು ಬಿಡದಿ ಆದಮೇಲೆ ಯೋಗಕ್ಷೇಮವನ್ನು ಮಾಡುವುದು ಆಮೇಲೆ ಇನಿಷಿಯಲ್ ಟಾಕ್ ಕೊಡುವುದು ಮಾಡುವುದು ಬಿಡುವುದು ಎಲ್ಲ ಪ್ರ ಸೆಕ್ರೆಟ್ರಿ ಅಂಡರ್ ಸೆಕ್ರೆಟ್ರಿ ಲೆವೆಲಲ್ಲಿ ಆಮೇಲೆ ರಾಜ್ಯಸಭೆಯಲ್ಲಿ ಒಂದು ವಿಶ್ವಾಸ ಮಂಡಿಸುವುದು ಆಮೇಲೆ ಬುದ್ಧಿ ಹೇಳುವುದು ಆಮೇಲೆ ಹಿಂತಿರುಗಿ ಬರುವುದು ಬೇಕು ಬೇಕಾದವ್ರನ್ನ ಭೇಟಿ ಆಗುವುದು ರಾಯಲ್ ವಿಸಿಟ್ ಅಂದರೆ ಇಷ್ಟೆಲ್ಲ ಇರುತ್ತೆ ಮಹಾಭಾರತದಲ್ಲಿ ಅಷ್ಟು ಕೊಟ್ಟಿದ್ದಾರೆ ಬರೀ ವ್ಯಾಸನ ಓದೋರು ಇವೆಲ್ಲ ಏನು ಗೊತ್ತಾಗೋದಿಲ್ಲ ಸುಮ್ಮನೆ ಹೋದ ಬಂದ ಅನಿಸೋದು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡಿ ಕೊತ್ತಂಬರಿ ಸೊಪ್ಪು ತೊಗೊಂಡ್ಬಂದಾಗಲ್ಲ ಇದು ಭಕ್ತರು ಆಯುರ್ ಸರ್ವಲೋಕೇಶ ಕೃಷ್ಣನ ಕಂಡ ಮಹಾಭಯ ಕೌರವರಿಗೆ ಜರಾಸಂಧನಂತ ಅವನು ಮುಗಿಸ್ಬಿಟ್ಟಿದ್ದಾನೆ ಇವನೇನು ಮಾಡ್ತಾನೆಯೋ ಚಕ್ರ ಹಿಡಿಯೋಲ್ಲ ಅಂತ ಬಾಯಲ್ಲಿ ಹೇಳ್ತಾನೆ ಹೊರತು ಏನು ಮಾಡ್ತಾನೆಯೋ ಅಂತ ತಿಳ್ಕೊಂಡು ಧೃತರಾಷ್ಟ್ರ ಹೇಳಿದ ಹಾಗೆಲ್ಲ ಬಾರ್ದು ಕೃಷ್ಣನಿಗೆ ಸಾಕಷ್ಟು ಬಳುವಳಿಗಳನ್ನು ಕೊಡೋಣ ಲಂಚ ಅಂತ ಹೇಳಬಾರ್ದು ಗೌರವಾರ್ಹವಾದ ಕಾಣಿಕೆ ಅಂತ ಹೇಳಬೇಕು ಆಗಿನ ಕಾಲದ ಲಂಚ ಅಂತ ಶಬ್ದ ಬರಲಿಲ್ಲ ಭ್ರಷ್ಟರೇ ತುಂಬಿದ ಜಗತ್ತಲ್ಲಿ ಭ್ರಷ್ಟಾಚಾರ ಅನ್ನೋ ಒಂದು ಶಬ್ದ ಮಹಾಭಾರತದಲ್ಲಿಲ್ಲ ಅದನ್ನು ಕೃಷ್ಣ ಕಾಣಿಕೆ ಕೊಟ್ಬಿಡೋಣ ಏನು ಕೊಡಬೇಕು ಹದಿನಾರು ಬಂಗಾರದ ತೇರುಗಳು ಅರವತ್ನಾಲ್ಕು ಉತ್ಕೃಷ್ಟ ಜಾತಿಯ ಆನೆಗಳು ಒಂದು ನೂರು ದಾಸದಾಸಿಯರು ಹದಿನೆಂಟು ಸಾವಿರ ರತ್ನಗಂಬಳಿಗಳು ಕೃಷ್ಣನಿಗೆ ಹದಿನಾರು ಸಾವಿರ ಹೆಂಡ್ತೀರು ಒಂದು ಎರಡು ಸಾವಿರ ಎಕ್ಸ್ಟ್ರಾ ಒಂದು ಹರಿದ್ರೆ ಇನ್ನೊಂದಿರಲಿ ಅಂತ ಒಂದು ಸಾವಿರ ಚೀನಾಂಬರಗಳು ರೇಷ್ಮೆ ಸೀರೆಗಳು ಮಣಿರತ್ನ ಒಂದು ದಿವಸ ಹದಿನಾಲ್ಕು ಯೋಜನ ಪ್ರಯಾಣ ಮಾಡತಕ್ಕಂಥ ದಿವ್ಯವಾದ ಗಟ್ಟಿಮುಟ್ಟಾದ ರಥ ಒಂದು ಯೋಜನಾ ಅಂದ್ರೆ ಹತ್ತು ಮೈಲಿ ನೂರ ನಲ್ವತ್ತು ಮೈಲಿ ಓಡಬಲ್ಲ ರಥ ಇವುಗಳನ್ನು ಉಪಾಯನವನ್ನ ಕೊಡುವುದಕ್ಕಾಗಿಯೂ ದುಶಾಸನ ಮನೆಯನ್ನು ಬಿಡಿದಿ ಎನ್ನೆಯಾಗಿಯೂ ದುಶಾಸನ ಮನೆ ಬಿಡಿದಿ ಅಂದರೆ ದುಶಾಸನಸ್ಯ ಗೃಹಂ ದುರ್ಯೋಧನ ಗೃಹಾದ್ವರಂ ಸರ್ವರ್ತು ಸುಮಹಾಧನಂ ಸರ್ವರ್ತು ಸುಮಹಾಸನ ಏರ್ ಕಂಡೀಷನ್ಡ್ ಅಂತ ಎಲ್ಲ ಋತುಗಳಿಗೆ ಯೋಗ್ಯವಾದದ್ದು ಚಳಿಗಾಲದಲ್ಲಿ ಬೆಚ್ಚಗಿರಬೇಕು ಬೇಸಿಗೆ ಕಾಲದಲ್ಲಿ ತಣ್ಣಗಿರಬೇಕು ಅಮೃತಶಿಲೆ ಮತ್ತು ಸೂರ್ಯಕಾಂತಿ ಶಿಲೆಗಳಿಂದ ಕಟ್ಟುತ್ತಿದ್ದರು ಕಟ್ಟಡ ಸೂರ್ಯಕಾಂತಿ ಶಿಲೆ ಎನ್ನುವುದು ಈ ಕುರುಕ್ಷೇತ್ರದ ನೆಲಕ್ಕೆ ನೋಡಿ ಸರೋವರದಲ್ಲಿ ಬೇಗ ಬೆಚ್ಚಗಾಗುತ್ತೆ ಸೂರ್ಯನ ಕಿರಣಕ್ಕೆ ಅಮೃತಶಿಲೆ ಅನ್ನೋದು ಯಾವಾಗಲೂ ಅದರಲ್ಲಿ ನೀರು ಜಿನುಗ್ತಾ ಇರ್ತದೆ ಚಂದ್ರನ ಬೆಳದಿಂಗಳಿಗೆ ಅದು ತಣ್ಣಗಿರುತ್ತೆ ಎರಡೂ ಮಿಶ್ರ ಮಾಡಿದರೆ ಏರ್ ಕಂಡೀಷನ್ಡ್ ಆಯಿತು ಹಳೆ ಕಾಲದಲ್ಲಿ ಇಂಥದೊಂದು ಮನೆ ದುಶಾಸನ ಒಳ್ಳೆ ಭೋಗಿ ದುರ್ಯೋಧನಗಂತಾರ ಮನೆ ಇರಲಿಲ್ಲ ಅಲ್ಲಿ ಬಿಡಾರ ಮಾಡೋಣ ಅಂತ ಇದೆಲ್ಲ ಹೇಳಿದಾಗ ಯುಧರ ಬಂದು ಹೇಳ್ತಾನೆ ಅಯ್ಯೋ ಇದೆಲ್ಲ ಯಾಕೆ ಮಾಡ್ತೀರಿ ನೀವು ಕೊಟ್ಟ ಕಾಣಿಕೆ ಏನು ಮುಟ್ಟೋದಿಲ್ಲ ಕೃಷ್ಣ ಅವನಿಗೆ ಬೇಕಾದ್ದೇನು ಅನ್ಯತ್ ಕುಂಭಾದ ಪಾಂಪೂರ್ಣಾತ್ ಅನ್ಯತ್ ಪಾದಾವಸೇಚನಾತ್ ಅನ್ಯತ್ ಕುಶಲ ಸಂಪ್ರಶ್ನಾತ್ ನೈಶಿಷ್ಯತಿ ಜನಾರ್ದನ ಯತ್ವಸ್ಯ ಪ್ರಿಯಮಾತಿಥ್ಯಂ ಮಾನಾರ್ಹಸ್ಯ ಮಹಾತ್ಮನಃ ತದಸ್ಮೈ ಕ್ರೇತಾಂ ರಾಜನ್ನೇ ಮಾನಾರ್ಹವು ಯೋಸೌ ಜನಾರ್ದನ ಕೃಷ್ಣನಿಗೆ ಪ್ರೀತಿಯಾದದ್ಯಾವುದು ಪ್ರಿಯವಾದ ಮಾತು ಅವನು ಬಂದು ಕೆಲಸ ನಡೆಸಿಕೊಡಿ ಅದೇ ದೊಡ್ಡ ಕಾಣಿಕೆ ಈ ಲಂಚ ಗಿಂಚ ತಗೊಂಡು ಏನು ಮಾಡ್ತೀರಿ ಒಂದು ಪೂರ್ಣ ಕುಂಭ ಒಂದು ಮಾವೆಲೆ ಸೊಪ್ಪು ಅದರೊಂದು ದರ್ಭದ ಕೂರ್ಚ ಒಂದು ಪುಷ್ಪ ಕಟ್ಟಿದ್ದ ಕಲಶ ತೋರಿಸಿ ನಾಲ್ಕು ಜನ ಒಳ್ಳೆ ಬ್ರಾಹ್ಮಣರ ಕೈಯಲ್ಲಿ ಆಶೀರ್ವಾದ ಮಾಡಿಸಿ ಕೃಷ್ಣ ಅವರು ಪಾದ ಮುಟ್ಟಿ ನಮಸ್ಕಾರ ಮಾಡ್ತಾನೆ ಆಗ ಹೋಯಿತು ಸ್ವಾಗತ ಕೃಷ್ಣ ಪೂಜೆ ಬಹಳ ಸುಲಭ ದೇವ್ರ ಪೂಜೆ ಅನ್ನೋದೇನು ಕಷ್ಟವಲ್ಲ ಅದು ಬಿಟ್ಟು ಇದೆಲ್ಲ ಏನೇನು ಕೊಟ್ಟರು ಅವ್ನು ಮುಟ್ಟೋದಿಲ್ಲ ಅಂತ ಇಷ್ಟೆಲ್ಲ ಹೇಳಿದ್ರು ಕೌರವರು ಕೇಳಲಿಲ್ಲ ಮುಖ ತಿರುಗಿಸಿದ್ರು ವಿದುರ್ನನ್ನೇ ಬೈದರು ನೀನು ಯಾರು ಕೇಳಿದ್ರು ಸುಮ್ಮನೆ ಹೋಗಾಚೆಗೆ ಅಂತ ಆಮೇಲೆ ಆ ರಾತ್ರಿ ರಹಸ್ಯ ಸಭೆಯನ್ನು ಮಾಡ್ತಾರೆ ದುರ್ಯೋಧನ ಶಕುನಿ ದುಶಾಸನ ಕರ್ಣರು ಶಕುನಿ ಹೇಳಿದ ಕಣ್ಣ ಮಾತಿನಂತೆ ಈಗ ಕೃಷ್ಣ ಬಂದರೂ ಸುಮ್ಮನೆ ಹೋಗೋದು ಏನಾರು ಅನರ್ಥ ಮಾಡಿ ಹೋಗ್ತಾನೆ ಅದಕ್ಕೇನು ಮಾಡಬೇಕು ಅಂದರೆ ಅವನೇನು ಹೇಳ್ತಾನೆ ಹೇಳುವ ಸಂದರ್ಭದಲ್ಲಿಯೇ ಉಪಾಯದಲ್ಲಿ ಅವನನ್ನು ಇಲ್ಲಿಯೇ ಹಗ್ಗಗಳಿಂದ ಕಟ್ಟಿ ಹಾಕಿ ಬಂಧಿಸಿ ಬಂದಿ ಖಾನೆಯಲ್ಲಿ ಇಟ್ಟುಬಿಡ್ಬೇಕು ಅರೆಸ್ಟ್ ಮಾಡಿಬಿಡ್ಬೇಕು ಅರೆಸ್ಟ್ ಮಾಡಿದ್ರೆ ವಾಪಸ್ ಹೋಗಿ ಅಲ್ಲೊಂದು ಚುಚ್ಚಿಡೋದು ಬೇಡ ಹನುಮಂತ ವಾಪಸ್ ಹೋಗೋದಕ್ಕೆ ಬಿಟ್ಟದ್ದರಿಂದಲೇ ರಾವಣ ರಾಮ ಸೈನ್ಯ ಬರೋಕ್ಕೆ ಅವಕಾಶವಾಯಿತು ಹನುಮಂತನ ಬಂಧನದಲ್ಲಿಟ್ಟಿದ್ರೆ ಅಷ್ಟೇ ಲಾಭಾಂತರ ಆಗ್ತಾ ಇರಲಿಲ್ಲ ಆ ಹನುಮಂತನ ಬಂಧನದಲ್ಲಿಟ್ಟು ಸುಮ್ಮನೆ ಕೂತಿರ್ತಿದ್ದೇನೆ ಅವನು ಹಿಡಿಕೆ ಹಾಕಿದಾಗಲೇ ಊರು ಸುಟ್ಟು ಬಂದವನು ಆದ್ದರಿಂದ ಕೃಷ್ಣನ ಬಂಧಿಸೋಣ ಅನ್ನುವ ಕುತಂತ್ರವನ್ನು ಅವೆಲ್ಲ ಮಾಡಿಕೊಂಡು ಆಮೇಲೆ ಇದು ತಿಳಿದು ವಿದುರ ಬಂದು ಧೃತರಾಷ್ಟ್ರನಿಗೆ ಹೇಳ್ತಾನೆ ಮಕ್ ಕಟ್ತಾರತ್ತೆ ನೋಡಿ ಕೃಷ್ಣನ ಅಂತ ಲೇ ಅದೆಲ್ಲ ಮಾಡಬೇಡ್ರೋ ಒಂದಕ್ಕೆ ಎರಡಾಗುತ್ತೆ ಕೆಲಸ ಸ್ವಾಗತ ಮಾಡೋಣ ಎಂಬುದಾಗಿ ಹೇಳಿ ಪ್ರಾತರುತ್ಥಾಯ ಕೃಷ್ಣಸ್ತು ಕೃತವಾನ್ ಸರ್ವಮಾನ್ಯಕಂ ಎಲ್ಲಿ ಬಿಡಾರ ಮಾಡಬೇಕು ಅಂದಿದ್ರು ದುಶ್ಯಾಸನ ಮನೆಯಲ್ಲಿ ಕೃಷ್ಣ ರಥದಲ್ಲಿ ಕೂತಿದ್ದಾನೆ ಮೆರವಣಿಗೆ ಹಿಂದೆ ಮುಂದೆ ಪಹರೆ ಗಾರ್ಡ್ ದುರ್ಯೋಧನ ಕಡೆ ಸೈನ್ಯ ಅದು ಬೀದಿ ಹೇಗಿತ್ತು ಮೊದಲು ಭೀಷ್ಮನ ಮನೆ ಅವನ ಪಕ್ಕದಲ್ಲಿ ದ್ರೋಣಾಚಾರ್ಯನ ಮನೆ ಮನೆ ಅಂದರೆ ಅರಮನೆ ಆ ಕಡೆ ಕೃಪಾಚಾರ್ಯನ ಅರಮನೆ ಒಂದೊಂದು ಸಾಲು ಸಾಲಾಗಿತ್ತು ದುಶಾಸನ ಮನೆ ಬಿಡಾರ ಮಾಡಿದ್ದಾರೆ ಅಂತ ಭೀಷ್ಮನಿಗೆ ಗೊತ್ತಿಲ್ಲ ಮನೆ ಬಾಗಿಲಲ್ಲಿ ಹಣ್ಣು ಕಾಯಿ ತಟ್ಟೆ ತಾಂಬೂಲ ಕಲಶ ಇಟ್ಕೊಂಡು ನಿಂತಿದ್ದಾನೆ ನಮ್ಮ ಮನೆಗೆ ಬರಬೇಕು ಕೃಷ್ಣ ಮುಖ ತಿರುಗಿಸಿಯೂ ನೋಡಲಿಲ್ಲ ಮುಂದಕ್ಕೆ ಹೋಗಿಬಿಟ್ಟ ನೀನು ಒಂದೇ ದುರ್ಯೋಧನನು ಒಂದೇ ಅಂತ ದುಷ್ಟರ ಗುಂಪಿನಲ್ಲಿ ಸೇರಿದ್ದೀಯ ಅಂತ ಮುಖವನ್ನೇ ಕೊಟ್ಟು ಮಾತನಾಡಿಸ್ಲಿಲ್ಲ ಹಾಗಿದ್ದು ನಮ್ಮ ಮನೆಗೆ ಬರ್ತಾನೆ ಬ್ರಾಹ್ಮಣರ ಮನೆ ದ್ರೋಣ ತಿಳ್ಕೊಂಡಿದ್ದ ಅಲ್ಲಿಯೂ ಕೇಳಲಿಲ್ಲ ಕರ್ಣನ ಮನೆಯಂತೂ ಸರಿಯೇ ದುರ್ಯೋಧನ ಮನೆಗೆ ಅರಮನೆಗೆ ಬರ್ತಾನೆ ಅಂತ ತಿಳ್ಕೊಂಡ್ರೆ ರಥ ಮುಂದಕ್ಕೆ ಓಡಿಸು ಅಂದ್ಬಿಟ್ಟ ಕೃಷ್ಣ ದುಶಾಸನ ಮನೆಗೂ ಹೋಗಲಿಲ್ಲ ನೇರವಾಗಿ ಊರಾಚೆಗಿದ್ದು ವಿದುರ್ನ ಮನೆಗೆ ಬಂದು ಬಹಳ ಸೂಕ್ಷ್ಮವಾದ ಪ್ರಸಂಗ ನಮಗೆ ಹೇಳುವ ಕಣ್ಣೀರು ಉಂಟಾಗುತ್ತೆ ಇದನ್ನು ಗಮನಿಸಿದ್ದವನು ಅವತ್ತು ರಾತ್ರಿ ಎಲ್ಲ ಎಷ್ಟು ಊರದು ಬೂದಿಯಾಗಿರಬೇಕು ದುರ್ಯೋಧನ ನೋಡು ಎಷ್ಟು ದೊಡ್ಡ ಅಪಮಾನವಾಯಿತು ನಮ್ಮೂರಿಗೆ ಬಂತ ನಮ್ಮ ಮನೆಗೆ ಬರಲಿಲ್ಲ ರಾಜರ ಮನೆಗೆ ಬರಲಿಲ್ಲ ಭೀಷ್ಮನಿಗೆ ಸಹ ಎಷ್ಟು ಸಂಕಟ ಆಗಿರಬೇಕು ನನ್ನ ಶತ್ರುಗೋಷ್ಠಿಯಲ್ಲಿ ಸೇರಿಸಿಬಿಟ್ಟ ಇವನೇ ದೇವತಾ ಸಾರ್ವಭೌಮ ಅಗ್ರಪೂಜೆ ಇವನಿಗೆ ಮಾಡಬೇಕು ಅಂತ ಅವತ್ತೆಲ್ಲ ಹೇಳಿದ್ವಲ್ಲ ಹೇಳಿದ್ವು ಸರಿ ಬುದ್ಧಿ ಕೇಳುವ ರೀತಿಯಲ್ಲಿ ವಿದುರನಂತ ಸ್ಪಷ್ಟವಾಗಿ ಬುದ್ಧಿ ಹೇಳಿದ್ದನ ಭೀಷ್ಮ ದ್ರೋಣ ಹೇಳಿದ್ದನ ಅರ್ಥಸ್ಯ ಪುರುಷೋದಾಸ ಮುಂದೆ ಹೇಳ್ತಾರೆ ಅವನ ಅನ್ನ ತಿಂದಿರೋದ್ರಿಂದ ಅವನ ಕಡೆ ನಿಂತುಕೊಂಡವು ಅಂತ ಒಂದು ಕೆಟ್ಟ ವಾಕ್ಯವನ್ನು ಮನುಷ್ಯ ಹಣಕ್ಕೆ ಮಾರಿಕೊಂಡವನು ಎಂಬ ಸೂತ್ರವನ್ನು ಹೇಳ್ತಾನೆ ಮನುಷ್ಯ ಹಣಕ್ಕೆ ಮಾರಿಕೊಳ್ತಾನೆಯೋ ಹಣ ಯಾರಿಗಾದರೂ ದಾಸವಾಗ್ತದೆ ಯೋಚನೆ ಮಾಡಿ ಹಣದಿಂದ ಏನು ನಡೆಯುತ್ತೆ ಧರ್ಮದಿಂದ ಎಲ್ಲ ನಡೆಯುತ್ತೆ ಆ ವಿಶ್ವಾಸ ಕಳೆದುಕೊಂಡವರು ವಿಧಿ ಇಲ್ಲದೆ ಇವರನ್ನು ಭ್ರಷ್ಟರು ಅಂತ ಹೇಳಬೇಕು ಧರ್ಮದಿಂದ ಜಾರಿ ಬಿದ್ದವರು ವಿದುರನ ಮನೆಗೆ ಹೋಗಿಬಿಟ್ಟ ವಿದುರನಿಗೆ ನಿರೀಕ್ಷೆ ಇರಲಿಲ್ಲ ಕುಂತಿ ಇದ್ದಳು ಆ ಮನೆಯಲ್ಲಿ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಕಾಲದಲ್ಲಿ ಕುಂತಿದೇವಿ ನಿಕ್ಷೇಪವಾಗಿ ಡಿಪಾಸಿಟ್ ಇದ್ದಂತೆ ವಿದುರ್ನ ಮನೆಯಲ್ಲಿದ್ದಳು ಕೃಷ್ಣನನ್ನು ಕಂಡು ಬಿಕ್ಕಿ ಬಿಕ್ಕಿ ಅಳುವುದಕ್ಕೆ ಪ್ರಾರಂಭ ಮಾಡಿದಳು ಪ್ರಭು ಎಷ್ಟೊಂದು ಆಪತ್ತಿನಿಂದ ನನ್ನ ಮಕ್ಕಳನ್ನೆಲ್ಲ ಕಾಪಾಡಿದೆ ಇವತ್ತು ಮತ್ತೆ ಯುದ್ಧವೇ ಬರುವ ಪ್ರಸಂಗವಾಯಿತು ನೀನೇ ರಕ್ಷಿಸಬೇಕು ನನ್ನ ಮಕ್ಕಳನ್ನು ಅಂತ ಕೇಳಿದಳು ವಿಧುರ ಪೆಚ್ಚಾಗಿ ನಿಂತುಬಿಟ್ಟ ಕೈ ಕಟ್ಕೊಂಡು ನೀನು ಯಾಕೆ ಬಂದಿಯೋ ಕೃಷ್ಣ ಈ ಊರಲ್ಲಿ ಬರೀ ಮೂರು ಕರೆ ಇದ್ದಾರೆ ಒಬ್ಬ ಬುದ್ಧಿವಂತ ಇಲ್ಲ ಯತ್ರ ಸೂಕ್ತಂ ದುರುಕ್ತಂ ವಾ ಸಮಂ ಮಧುಸೂದನ ನೀವು ಒಳ್ಳೆಯದೇ ಹೇಳಿದರು ಕೆಟ್ಟದ್ದನ್ನೇ ಹೇಳಿದರು ಎರಡನ್ನು ಸಮ ಮಾಡಿಬಿಡ್ತಾರೆ ಜನ ಹೇಗೆ ಅಂದರೆ ಬಧಿರೇಶ್ವಿವಗಾಯಕ ಬರೀ ಕಿವುಡರೆ ತುಂಬಿದ ಸಭೆಯಲ್ಲಿ ಒಬ್ಬ ಉತ್ತಮ ಗಾನವನ್ನು ಮಾಡಿದರೆ ಹೇಗಿರ್ತದೆಯೋ ಹಾಗೆ ಒಂದು ಸಂಗೀತ ಕಚೇರಿ ಏರ್ಪಡಿಸಿರ್ತೀರಿ ಇನ್ವಿಟೇಷನ್ ಹಂಚುತ್ತೀರಿ ಅದರಲ್ಲಿ ಕೆಳಗಡೆ ವಿಶೇಷ ಸೂಚನೆ ಕಿವಿ ಕೇಳದೆ ಇದ್ದವರು ಮಾತ್ರ ಬರಬೇಕು ಈ ಸಭೆಗೆ ಎರಡೂ ಕಿವಿ ತಮಟೆ ಬಾರಿಸಿದ್ರೂ ಕೇಳಬಾರದು ಅಂಥವನ್ನೇ ಕರೆದು ಬಹಳ ದೊಡ್ಡ ಕಚೇರಿ ಏನು ಪಕ್ಕವಾದ್ಯ ಮೃದಂಗ ತಬಲ ಘಟ ಮೋರ್ಸಿಂಗ್ ಎಲ್ಲ ಇಟ್ಟರೂ ಕೂಡ ಅವರು ಒಳ್ಳೆಯದು ಸಂಗೀತ ಚೆನ್ನಾಗಿ ಹಾಡಿದ್ರು ಹಾಡಿದೆ ಸುಮ್ಮನೆ ತಲೆ ಆಡಿಸ್ತಾ ಇರ್ತಾರೆ ಅದು ನಿದ್ದೆಯಿಂದಲೋ ಭಾರವಾಯಿತು ಅಂತಲೋ ಯಾತ್ರೆಯಿಂದಲೋ ಹಾಗೆ ಇದು ಮೂರ್ಖರ ಸಭೆ ನೀನು ಯಾಕೆ ಬಂದೆ ಇಲ್ಲಿ ಕೃಷ್ಣ ಅಂತ ಇದರ ಬೇಜಾರು ಮಾಡಿಕೊಂಡಾಗ ಅವನಿಗಿದೇ ಮಾತನ್ನು ಹೇಳ್ತಾನೆ ಹಾಗಲ್ಲಪ್ಪ ನಾನು ಬಂದದ್ದು ನನಗೆ ಗೊತ್ತು ಇದು ಮೊದಲೇ ಹೀಗಾಗತ್ತೆ ಅಂತ ನಾಳೆ ಯಾರು ನನ್ನನ್ನು ಬೈಬಾರದು ಅಂತ ಬಂದಿದ್ದೇನೆ ಇಲ್ಲಿ ಇನ್ನು ಏನೇನು ವಿಶೇಷ ಅಂತ ಹೇಳಿ ಕೇಳಲಾಗಿ ಕುಂತಿದೇವಿ ಬಂದು ಗದ ಪೂರ್ಣೇನ ಮುಖೇನ ಪರಿಶಿಷ್ಯತ ತನ್ನ ಗೋಳನ್ನು ಹೇಳ್ಕೊಳ್ತಾಳೆ ಕೃಷ್ಣ ನನ್ನ ಜೀವನ ಎಲ್ಲ ಕಷ್ಟದಲ್ಲೇ ಆಗಿ ಹೋಯಿತು ಚಿಕ್ಕ ವಯಸ್ಸಲ್ಲಿ ಮದುವೆ ಆದರೆ ಗಂಡ ಹೀಗೆ ಹೋಗಿಬಿಟ್ಟ ಮಕ್ಕಳು ಅನಾಥವಾಗಿ ಹುಟ್ಟಿದರು ಮಕ್ಕಳು ದೇವತೆಗಳ ಮಕ್ಕಳು ಅಂತ ಯಾರೂ ನಂಬಲಿಲ್ಲ ಆದ್ರೆ ಕಡ್ದಿದ್ದೇನೆ ಅಂತ ಹೇಳಿದರು ಲೋಕವೆಲ್ಲ ನನ್ನನ್ನು ಬೈದರು ಬ್ರಾಹ್ಮಣರು ಹೇಳಿದ್ರು ಅಂತ ಊರಿಗೆ ಬಂದರೆ ಅಲ್ಲಿ ಮಕ್ಕಳ ಮೇಲೆ ಕತ್ತಿ ಮಸೋಕೆ ಶುರು ಮಾಡಿದರು ದಾಯಾದರು ಅರ್ಜುನ ಹುಟ್ಟಿದಾಗ ಆಶೀರ್ವಾಣಿ ಹೇಳಿತು ಈ ಮಗ ಲೋಕದಲ್ಲಿ ವೀರನಾಗಿ ಬೆರೀತಾನೆ ತಾಯಿ ಕಷ್ಟವನ್ನು ಕಳೆಯುತ್ತಾನೆ ಅಂತ ಆ ಮಾತೆಲ್ಲ ಸುಳ್ಳಾಗಿ ಹೋಯಿತೆ ಜನ್ಮಾಂಬಾಗ ಬರ್ವೀರ್ನಕ್ತಂ ಸೂತಕೆ ಸವ್ಯಸಾಚನ ಇನ್ನೂ ಬಾಣಂತನಾಗಿಲ್ಲ ಆಗ್ಲಾ ಶ್ರೀರವಾಣಿ ಹೇಳಿತು ಏನಂತ ಹೇಳಿತು ಇವನು ಹತ್ವಾ ಕುರು ಮಹಾಜನ್ಯೇ ರಾಜ್ಯಂ ಪ್ರಾಪ್ಯ ಧನಂಜಯ ಭ್ರಾತೃಭ್ಯ ಸಹ ಕೌಂತೆಯ ತ್ರೀನ್ ಮೇಘಾನ ಹರಿಷ್ಯತಿ ಲೋಕಕ್ಕೆ ಒಳ್ಳೇದಾಗತ್ತೆ ಮಳೆ ಬೆಳೆ ತರಿಸ್ತಾನೆ ಧರ್ಮವಂತ ಅಂತ ಹೇಳಿತು ಮಾತು ಸುಳ್ಳಾಯ್ತಲ್ಲ ನಾ ಹುಟ್ಟಿದಾಗಲೇ ನನ್ನ ತಂದೆ ಮೂರು ನಾಲ್ಕು ವರ್ಷದ ಹುಡುಗಿಯಾಗಿದ್ದಾಗ ಸಣ್ಣ ಲಂಗ ಹಾಕ್ಕೊಂಡಿದ್ದಾಗ ಕುಂತಿ ಭೋಜನಿಗೆ ನನ್ನನ್ನು ದತ್ತಕವನ್ನು ಕೊಟ್ಟುಬಿಟ್ಟ ಅಲ್ಲಿಯೇ ಶುರುವಾಯಿತು ನನ್ನ ಕಷ್ಟ ಈ ಕಡೆ ಹಡೆದವರ ಪ್ರೀತಿಯನ್ನು ಕಾಣಲಿಲ್ಲ ಆ ಕಡೆ ಯಾರು ದತ್ತ ಕೊಟ್ಟರೋ ಅವರು ನನಗೆ ಪ್ರೀತಿ ತೋರಿಸಲಿಲ್ಲ ಗಂಡನ ಪ್ರೀತಿ ದಕ್ಕಲಿಲ್ಲ ಅತ್ತೆ ಮಾವಂದ್ರ ಪ್ರೀತಿ ದಕ್ಕಲಿಲ್ಲ ಹೋಗಲಿ ಮಕ್ಕಳ ಜೊತೆ ಸುಖವಾಗಿರೋಣ ಅಂದರೆ ವಿಧಿಯೇ ಮಕ್ಕಳನ್ನು ಬೇರು ಮಾಡಿತು ಸೊಸೆಗೆ ಇಷ್ಟೆಲ್ಲ ಅವಮಾನವಾಯಿತು ಕೃಷ್ಣನ ಬದುಕಿದ್ದೇನಲ್ಲ ನಾನು ಬದುಕಿಗೆ ಅರ್ಥ ಉಂಟೆ ಎಂಬುದಾಗಿ ಕುಂತಿದೇವಿ ಬೀಕಿ ಬೀಕಿ ಬೀಕಿ ಅಳ್ತಾ ಇದ್ದಾಳೆ ಅದಕ್ಕೆ ಕೃಷ್ಣ ಸೋದರತೆ ಸಮಾಧಾನ ಮಾಡಿ ಅಮ್ಮ ನಿನ್ನಂಥ ವೀರು ಮಾತೆ ಲೋಕದಲ್ಲುಂಟೆ ಐದು ಪಾಂಡವರಂಥ ಮಕ್ಕಳನ್ನು ಹಡೆದ ತಾಯಿ ಇನ್ನೊಬ್ಬರುಂಟೆ ಕಾತು ಸೀಮಂತಿನಿ ತ್ವಾದ್ರಿಕಿ ಲೋಕೇಶ್ವಸ್ತಿ ಪಿತೃಶ್ವಸಃ ಶೂರಸ್ಯ ರಾಜ್ಞೋ ದುಹಿತ ಆಜಮೀಢ ಕುಲಂಗತ ಇನ್ನು ಸ್ವಲ್ಪ ತಡುಕೋ ಕಷ್ಟವೆಲ್ಲ ಮುಗೀತಾ ಬಂತು ಎಲ್ಲ ಸರಿ ಹೋಗುತ್ತೆ ಅಂತ ಹೇಳ್ತಾನೆ ಆವತ್ತು ರಾತ್ರಿ ಮುಗಿಯಿತು ಎರಡನೇ ದಿವಸ ಸ್ವಯಂ ದುರ್ಯೋಧನನೇ ಬಂದ ಬರಬೇಕು ಸಭೆಗೆ ಅಂತ ಕರೆಯುವುದಕ್ಕೆ ಕೃಷ್ಣ ಹೊರಟ ನೀವು ಹೋಗಿ ನಾ ಬಂದು ಸೇರ್ತೇನೆ ರಾಜ ಬಂದು ನಾನು ನೋಡಿ ಊರು ಬಾಗ್ಲಲ್ಲಿ ಸ್ವಾಗತ ಮಾಡಿದೆ ಎದ್ದು ದುರ್ಯೋಧನೇ ಬರ್ತಾನೆ ಪುಸರಾವಣೆ ಮಾಡುವುದಕ್ಕೆ ಕೃಷ್ಣನಲ್ಲಿ ಭಯ ತನ್ನಲ್ಲಿ ಕ್ಯಾಂಪ್ ಮಾಡಲಿಲ್ಲ ಬಿಡಾರ ಮಾಡಲಿಲ್ಲ ಅಂತ ಆ ಸಭೆಗೆ ಹೋಗ್ತಾನೆ ತಥೋ ದುರ್ಯೋಧನೋ ರಾಜ ವಾಷ್ಣೇಯಂ ಜಯತಾಂವರಂ ನ್ಯಮಂತ್ರಯದ್ಭೋಜನೇನ ನಾಭ್ಯನಂದಚ್ಚ ಕೇಶವ ನೆನ್ನೆಯೇನೋ ವಿದುರ್ನ ಮನೆಯಲ್ಲಿ ಬಂದು ಸೇರಿಕೊಂಡೆ ಅವ್ರ ಮನೇಲಿ ಊಟ ಮಾಡಿದೆ ಇವತ್ತಾದರೂ ಹೋಗಲಿ ನೆನ್ನೆಯೇನೋ ಹಂಗಿತ್ತು ಸೋದರತ್ತೆ ಇದ್ಲು ಅಂತ ಅಲ್ಲಿ ಹೋದೆ ಅಂತ ಲೋಕದಲ್ಲಿ ಸಬು ಹೇಳ್ಬೋದು ಇವತ್ತಾದರೂ ರಾಜ ಅತಿಥಿಯಾಗಿ ಬಂದಿದ್ದೀಯೇ ಮನೇಲಿ ಊಟ ಮಾಡ್ಬೋದೆ ಅಂದಾಗ ಕೃಷ್ಣ ತಲೆಯನ್ನಾಡಿಸಿಬಿಟ್ಟ ಅದ್ಯಾಕೆ ಮನೇಲಿ ಊಟ ಮಾಡೋದಿಲ್ಲ ಏನು ತಪ್ಪು ಮಾಡಿದ್ದೆ ನಾನು ಅಂತ ಜಗಳಕ್ಕೆ ಬಂದ ದುರ್ಯೋಧನ ಅದಕ್ಕೆ ಕೃಷ್ಣ ಹೇಳ್ದ ಎಂಥ ಮಾತನ್ನಾಡಿದ ಅಲಘೂಕೃತಂ ಅಗ್ರಸ್ತಂ ಅನಿರಸ್ತಂ ಅಸಂಕುಲಂ ರಾಜೀವ ನೇತ್ರೋ ರಾಜಾನಂ ಹೇತು ಮದ್ವಾಕ್ಯಮುತ್ತಮಂ ತಳ್ಳಿ ಹಾಕುವುದಕ್ಕಾಗಿರಬಾರದು ಪ್ರತಿ ಹೇಳೋಕೆ ಬಂದಿರಬಾರದು ಅರ್ಥ ಆಗಲಿಲ್ಲ ಅಂತ ಹೇಳಿರಬಾರದು ಅಂಥ ಗಂಭೀರವಾದ ಮಾತನ್ನಾಡ್ತಾನೆ ಕೃಷ್ಣ ಒಂದೊಂದು ಮಾತನ್ನು ಓದಿ ಹೇಳಬೇಕು ಕೃತಾರ್ಥ ಭುಂಜತೆ ದೂತಾ ಪೂಜಾ ಗೃಹಂತಿ ಚೈವ ನಿನಗೆ ರಾಜನೀತಿ ಗೊತ್ತಿಲ್ಲವೋ ದುರ್ಯೋಧನ ನಾನು ರಾಜದೂತ ದೂತನಾಗಿ ಬಂದವನು ದೌತ್ಯ ಕಾರ್ಯ ಮುಗಿದ ಮೇಲೆ ನಿಮ್ಮಲ್ಲಿ ಊಟ ಮಾಡ್ಬೋದೇ ಹೊರತು ಮೊದಲೇ ಊಟ ಮಾಡಿ ಅದು ವ್ಯತ್ಯಾಸವಾದರೆ ಫಲ ಜನ ಏನಂತಾರೆ ಅವನ ಮನೇಲಿ ಊಟ ಮಾಡಿದ ಲಂಚ ತಿಂದ ಅದಕ್ಕೆ ಅವರು ಪಕ್ಷಪಾತ ಮಾಡಿದ ಅಂದುಬಿಡ್ತಾರೆ ಮದುವೆ ನಿಷ್ಕರ್ಷ ಆಗಬೇಕು ಹೆಣ್ಣಿನ ಕಡೆ ಗಂಡಿನ ಕಡೆಯವರು ಮಾತನಾಡ್ತಾರೆ ಆ ಹೆಣ್ಣು ಗಂಡು ಪರಸ್ಪರ ವಿವಾಹ ಸಿದ್ಧವಾಗಿ ಮಾತು ಒಪ್ಪಿಗೆ ಆದ ಮೇಲೆಯೇ ಭೋಜನ ಮಾಡ್ತಾರೆ ಹೊರತು ಮೊದಲೆಲ್ಲ ಉಪಹಾರ ಕಾಫಿ ತಿಂಡಿ ಮಾಡಿದರೆ ಮದುವೆ ಮುದ್ ಮುರಿದು ಹೋಗ್ತದೆ ಬಿದ್ದು ಹೋಗ್ತದೆ ಅಂತ ಒಂದು ಸಂಪ್ರದಾಯ ಮಾಡಿಟ್ಟಿದ್ದಾರೆ ಹಿಂದೂಗಳಲ್ಲಿ ನಮ್ಮಲ್ಲಿ ಅದೆಲ್ಲ ಮೊದಲು ಮಾತುಕತೆ ಆಗಬೇಕು ಆಮೇಲೆ ಮುಂದಿನ ವಿಷಯ ಆದ್ದರಿಂದ ಕೃತಾರ್ಥ ಭುಂಜತೆ ನಾವು ಬಂದು ಕೆಲಸ ಮಾಡಿಕೊಡು ಕೃತಾರ್ಥಂ ಮಾಂಸಹ ಮಾತ್ಯಂ ಸಮರ್ಚಿಷ್ಯಸಿ ಭಾರತ ನನ್ನ ಕೆಲಸವನ್ನು ಪೂರ್ತಿ ಮಾಡಿದ ಮೇಲೆ ನನ್ನ ಜೊತೆಯಲ್ಲಿ ಬಂದವರೆಲ್ಲರೂ ನಿಮ್ಮಲ್ಲಿ ಊಟ ಮಾಡ್ತೇವೆ ಅದಕ್ಕೆ ದುರ್ಯೋಧನ ಹೇಳ್ದ ನೋಡು ಇದು ಬೇರೆ ವಿಷಯ ಅದು ಬೇರೆ ವಿಷಯ ನೀವು ಬಂದಿದ್ದಿ ಆತಿಥ್ಯ ಮಾಡು ಆತಿಥ್ಯಕ್ಕೂ ನಾವು ಬಂದು ಕೆಲಸ ಆಗಬೇಕು ಅನ್ನೋದಕ್ಕೂ ಗಂಟು ಹಾಕಬೇಡ ಕೃತಾರ್ಥಂ ವಾ ಅಕೃತಾರ್ಥಂಚ ತ್ವಾಂ ವಯಂ ಮಧುಸೂದನ ಯಥಾಮಹೇ ಪೂಜಯಿತು ದಾಶಾರ್ಹ ನ ಚ ದ್ವಾರಕೆಗೆ ನಾ ಬಂದಿರಲಿಲ್ವೇ ನಿನ್ನ ಮನೇಲಿ ಊಟ ಮಾಡಲಿಲ್ವೇ ಅದಕ್ಕೆ ಮುಯಿಂತ ಅಂತ ಊಟ ಮಾಡಬೇಡವೆ ಕೃತಾರ್ಥ ಆಗತಾರ್ಥ ಈ ಶಬ್ದ ಇಲ್ಲ ಅದಕ್ಕೆ ಹೇಳ್ತೀಯೇ ಅಂತ ಕೇಳಲಾಗಿ ನಾನು ಎಷ್ಟು ಪ್ರಯತ್ನ ಪಟ್ಟರು ನಿನ್ನ ತೃಪ್ತಿಪಡಿಸೋಕೆ ನೀನು ತೃಪ್ತಿ ಮಾತ್ರ ಪಡ್ತಾ ಇಲ್ಲ ಏನು ಕಾರಣವೋ ಗೊತ್ತಾಗಲಿಲ್ಲ ಯಾವತ್ತೂ ನನ್ನ ಮೇಲೆ ನೀನು ಕೋಪದಿಂದ ಇರ್ತಾ ಇದ್ದೀಯ ಕೃಷ್ಣ ಇದಕ್ಕೇನು ಕಾರಣ ಅಂದಾಗ ಬಿಟ್ಟ ಕೃಷ್ಣ ಅಲ್ಲಿ ತನಕ ಶಾಂತವಾಗಿದ್ದವನು ನಾ ಹಂ ಕಾಮಾನ್ನ ಸಂಭ್ರಂಭಾತಿ ನ ದ್ವೇಷಾತಿ ನಾರ್ಥಕಾರಣಾತಿ ನ ಹೇತುವಾದಾತಿ ಲೋಭಾದ್ವಾ ಧರ್ಮಂ ಜಹ್ಯಾಂ ಕಥಂಚನ ಎಂದು ತಿಳ್ಕೊಳ್ಳೋ ದುರ್ಯೋಧನ ಆಸೆಯಿಂದಲೋ ದುಡುಕಿನಿಂದಲೋ ದ್ವೇಷದಿಂದಲೋ ಅರ್ಥಕಾರಣದಿಂದಲೋ ಈ ಕೃಷ್ಣ ಎಂಬವನು ಏನೂ ಕೆಲಸವನ್ನು ಮಾಡುವುದಿಲ್ಲ ಇದರಲ್ಲೊಂದು ನ್ಯಾಯ ಇದೆ ಏನು ನೋಡು ಸಂಪ್ರೀತಿ ಭೋಜನಾನಿ ಅನ್ನಾನೀ ಯಾವನಾದ್ರೂ ಒಬ್ಬ ಅತ್ಯಂತ ಪ್ರೀತಿಯಿಂದ ಏನಾದ್ರು ತಂದು ಕೊಟ್ಟರೆ ಬೇಡ ಅನ್ನಬಾರದು ಎಲ್ಲೋ ಕೂತಿರ್ತೀರಿ ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಎದ್ರ ಕಡೆ ಅವನೊಬ್ಬ ನಿಮ್ಗೆ ಪರಿಚಯ ಇಲ್ಲದೆ ಇದ್ದವನು ತನಗೆ ದಾಹವಾಯಿತು ಅಂತ ಕೆಳಗಿಳಿದ ಒಂದು ಎಳ್ನೀರು ಕುಡ್ದ ಇನ್ನೊಂದು ನಿಮ್ಮನ್ನು ಕೇಳಿದೆ ಕೆತ್ತಿಸಿ ತಗೊಂಡು ಬಂದ ಸ್ವಾಮಿ ತಗೊಳ್ಳಿ ಅಂತ ಕೊಟ್ಟ ನೀವು ಕೇಳಲಿಲ್ಲ ಆದರೆ ಅವನು ಪ್ರೀತಿಯಿಂದ ಕೊಟ್ಟಿದ್ದಾನೆ ಹಾಗಿದ್ರೆ ತಗೊಳ್ಬೋದು ಒಬ್ಬನು ಪ್ರೀತಿಯಿಂದ ಕರೆದು ಬಡಿಸಿದರೆ ಊಟ ಮಾಡ್ಬೋದು ಅಥವಾ ನಮಗೆ ಆಪತ್ಕಾಲವಾಗಿದ್ದು ಹಸಿವಾಗಿದ್ದರೆ ಸ್ವಾಮಿ ಏನಾರು ಅನ್ನ ಸಿಗುತ್ತೆ ಅಂತ ನಾವು ಕೇಳ್ಬೋದು ಆಪದ್ ಭೋಜ್ಯ ನಿವಾ ಪುನಃ ಒಬ್ಬರ ಕೈಯಲ್ಲಿ ಗುರುತು ಪರಿಚಯ ಇಲ್ಲದೆ ಊಟ ಮಾಡು ಎರಡೇ ಸಂದರ್ಭ ಇಲ್ಲ ನೀವು ಪ್ರೀತಿಯಿಂದ ಕೊಡಬೇಕು ನನಗೆ ಆಪತ್ಕಾಲವಾಗಿರ ದುರ್ಯೋಧನ ಹೇಳೋ ಈಗ ನೀನು ಪ್ರೀತಿಯಿಂದ ಕೊಡ್ತಾ ಇದ್ದೀಯಾ ಅನ್ನೋವನ್ನ ಅಥವಾ ನನಗೆ ಆಪತ್ಕಾಲ ಉಂಟಾಗಿದೆಯೇ ನ ಚ ಸೇ ರಾಜನ್ನೇ ನ ಚೈವ ಆಪದ್ಗತಾ ವಯಂ ಅಕಸ್ಮಾತ್ ದ್ವೇಷ್ಟಿ ವೈರಾಜನ್ನೇ ಏನೂ ಕಾರಣವಿಲ್ಲದೆ ಜನ್ಮ ಪ್ರಭೃತಿ ಪಾಂಡವಾನೇ ನೀ ಹುಟ್ಟಿದಾಗಲಿಂದ ಪಾಂಡವರ ಮೇಲೆ ಕತ್ತಿ ಮಸೀತಾ ಇದ್ದೀಯೇ ಆ ದ್ವೇಷಕ್ಕೇನೂ ಕಾರಣವಿಲ್ಲ ಅಕಸ್ಮಾತ್ ಚೈವ ಪಾರ್ಥಾನ ದ್ವೇಷಣಂನೋ ಅಪಬದ್ಧತೆ ನಿನ್ನಲ್ಲಿ ಎಷ್ಟು ಪ್ರೀತಿ ತೋರಿಸ್ತಾನೆ ಧರ್ಮರಾಜ ನೀ ಮಾಡಿದ ತಪ್ಪನ್ನೆಲ್ಲ ಕ್ಷಮಿಸಿದ್ದಾನೆ ಅಂಥವ್ರ ಮೇಲೆ ದ್ವೇಷ ಮಾಡ್ತೀಯಲ್ಲ ಆದ್ದರಿಂದ ನಿಮ್ಮಲ್ಲಿ ಊಟ ಮಾಡೋದಿಲ್ಲ ಅದಕ್ಕೆ ದುರ್ಯೋಧನ ಹೇಳ್ದ ಅವ್ರಿಗೂ ನನಗೂ ಇದ್ರೆ ಜಗಳ ಬೇರೆ ನಿನಗೂ ನನಗೂ ಏನೂ ಜಗಳ ಇಲ್ಲವಲ್ಲ ಅದನ್ನ ಯಾಕೆ ಹೇಳ್ತೀಯ ಇಲ್ಲಿ ಅಂತ ಕೇಳಿದಾಗ ಮೂರ್ಖ ನೀನು ಪಾಂಡವರನ್ನು ದ್ವೇಷ ಮಾಡ್ತೀಯ ಅನ್ನೋದು ಇದು ಸಾಮಾನ್ಯವಾದ ವಿಷಯವಲ್ಲ ಯಾಕೆ ಅಂತ ಕೇಳಿದ್ರೆ ಸಮ ಅಂದ್ವೇಷ್ಟಿ ಪಾಂಡವನ ದ್ವೇಷ ಮಾಡಿದವನು ನನ್ನನ್ನು ದ್ವೇಷ ಮಾಡಿದ ಹಾಗೆ ಎಷ್ಟಾನನು ಸಮಾಮನು ಪಾಂಡವರನ್ನ ಅನುಸರಿಸಿದವನು ನನ್ನನ್ನು ಅನುಸರಿಸಿದ ಹಾಗೆ ಐಕಾತ್ಮ್ಯಂ ಮಾಂಗತಂ ವಿದ್ಧಿ ಪಾಂಡವೈಹಿ ಧರ್ಮಚಾರಿವಿ ನಾನು ಬೇರೆಯಲ್ಲ ಪಾಂಡವರು ಬೇರೆಯಲ್ಲ ಆದ್ದರಿಂದ ಯೋಚನೆ ಮಾಡು ನೀನು ಪಾಂಡವಾನ್ ದ್ವಿಷಸೇ ರಾಜನ್ನೇ ಶಾಸ್ತ್ರ ಕೇಳಿಲ್ವೆ ದ್ವಿಷಧನ್ನಂನ ಭೋಕ್ತವ್ಯಂ ದ್ವೇಷ ಮಾಡೋನ ಮನೇಲಿ ಊಟ ಮಾಡಬಾರದು ದ್ವೇಷ ಮಾಡುವನನ್ನು ಕರೆಯಲೂಬಾರದು ಆದರೆ ನೀನೇನು ಮಾಡ್ತಾ ಇದ್ದೀಯ ಪಾಂಡವಾನ್ ದ್ವಿಷಸೇ ರಾಜನ್ನೇ ಹೌದು ಪಾಂಡವರು ನಮಗೂ ದ್ವೇಷ ಇದೆ ನಿನ್ನ ಗಂಟೆ ಏನು ಹೋಯಿತು ಅಂದರೆ ಮಮ ಪ್ರಾಣ ಹಿ ಪಾಂಡವ ಅವ್ರು ನನ್ನ ಪ್ರಾಣ ಕಾಣೋ ಪಾಂಡವರು ಅವ್ರನ್ನ ದ್ವೇಷ ಮಾಡಿದ ನನ್ನನ್ನು ದ್ವೇಷ ಮಾಡಿದಾಗ ಆಗಲಿಲ್ಲವೇ ಆದ್ರೆ ನಿಮ್ಮನೆಗೆ ಬರಲಿಲ್ಲ ನಾನು ಎಂಬುದಾಗಿ ಹೇಳಿದಾಗ ಕೃಷ್ಣನ ಮಾತನ್ನೇ ಕೇಳಿ ಅಲ್ಲಿ ಸಭೆಯಲ್ಲಿದ್ದವರಲ್ಲೇ ಚಪ್ಪಾಳೆ ಹಾಕ್ತಾರೆ ಕೃಷ್ಣನಿಗೆ ಪಾಂಡವರಲ್ಲಿದ್ದ ಪ್ರೀತಿ ಪಾಂಡವ ಪಕ್ಷಪಾತ ಕಣ್ಣು ತರಿಸುತ್ತೆ ಎಲ್ಲರೂ ಕಣ್ಣೀರು ಹಾಕ್ತಾರೆ ಆವತ್ತಿನ ಸಭೆ ಮುಗಿದು ಹೋಯಿತು ಮೊದಲೇ ಸಂಧಾನ ಮುರಿದು ಬಿತ್ತು ಊಟ ಕರೆದ ಹೋಗಲಿಲ್ಲ ಮಾತಿನ್ನು ಆರಂಭಿಸಿಯೇ ಇಲ್ಲ ಅವತ್ತು ರಾತ್ರಿ ವಿದುರಾನ್ನ ನೀವು ಭುಜೇ ಶುಚಿ ಗುಣವಂತ ಚ ವಿದುರ್ನ ಮನೇಲಿ ಊಟ ಮಾಡಿದ ಅವನು ಶೂದ್ರ ಅಂತ ಹೇಳ್ತಾರಲ್ಲ ಅಂದರೆ ವೇದ ವಿದ್ಯೋದದವು ಕೃಷ್ಣ ಒಳ್ಳೆ ಅಡುಗೆಯವ್ರನ್ನ ಕರೆಸಿ ಬ್ರಾಹ್ಮಣರನ್ನು ವಿದುರ ತನ್ನ ಮನೆಯಲ್ಲಿ ಪುಣ್ಯವಾಚನ ಮಾಡಿಸಿ ಷಡ್ರಸೋಪೇತವಾದ ಅಡುಗೆಯನ್ನು ಮಾಡಿಸಲಾಗಿ ಅಗ್ರಪಂಕ್ತಿಯಲ್ಲಿ ಬ್ರಾಹ್ಮಣರು ಕೂತುಕೊಂಡು ಊಟ ಮಾಡಿದ ಮೇಲೆ ಎಂಜಲು ಗೋಮಯವೆಲ್ಲ ಬೆಳೆದ ಮೇಲೆ ಎರಡನೇ ಪಂಕ್ತಿಯಲ್ಲಿ ಕೂತ್ಕೊಂಡು ಉತ್ತಮ ಆಸನಗಳಲ್ಲಿ ತೈಸ್ತರ್ಪಯಿತ್ವ ಪ್ರಥಮಂ ಬ್ರಹ್ಮಣನ್ ಮಧುಸೂದನ ವೇದ ವಿಭ್ಯೋ ದದೌ ಕೃಷ್ಣ ಪರಮದ್ರವಿಣಾನ್ಯಪಿ ತಥೋ ಅನುಯಾಯಿ ಸಾರ್ಧಂ ಮೃದ್ಭಿರಿವ ವಾಸವ ವಿದುರಾನ್ನಾನಿ ಶುಚಿ ನಿಗುಣವಂತಿ ಚ ಭಕ್ತವತ್ಸು ದ್ವಿಜಾಗ್ರೇಶು ನಿಷಣ್ಣ ಪರಮಾಸನೇ ಇದನ್ನು ಹಾರಿಸಿಬಿಟ್ಟ ಕುಮಾರವ್ಯಾಸ ಬಡವನ ಮನೆ ಒಂದು ಕುಡಿತೆ ಹಾಲು ಕುಡಿದು ಹಾಲು ಚೆಲ್ಲಿಬಿಟ್ಟ ಕ್ಷೀರ ಸಮುದ್ರ ಹಾಲು ಹರಿಯಿತು ಪ್ರಸಂಗವನ್ನೇ ಬದಲಾವಣೆ ಮಾಡಿದ ಇಲ್ಲೊಂದು ಧರ್ಮ ಸೂಕ್ಷ್ಮವಿದೆ ಯಾದವರಲ್ಲಿ ಕ್ಷತ್ರಿಯನಾಗಿ ಹುಟ್ಟಿದವನು ಬ್ರಾಹ್ಮಣ ಶೇಷ ಬ್ರಾದ್ರು ಬ್ರಾಹ್ಮಣ ಭೋಜನ ಆಗಬೇಕು ಅವರು ವಿಷಯ ವಿದುರಾನ್ನಾನಿ ಬುಭುಜೆ ಶುಚೀನಿ ಪ್ರೀತಿಯಿಂದ ಕೊಟ್ಟದ್ರಲ್ಲಿ ಶುಚಿತ್ವವಿತ್ತು ಬ್ರಾಹ್ಮಣ ಶೇಷತ್ವವಿತ್ತು ಅತ್ಯಂತ ಆಪ್ತನಾದವನು ಶೂದ್ರ ಮನೆಯನ್ನವಾದರೂ ಪರವಾಗಿಲ್ಲ ದ್ವೇಷ ಮಾಡುವರು ಬ್ರಾಹ್ಮಣರಾಗಿದ್ದರೂ ಮನೆಯಲ್ಲಿ ಊಟ ಮಾಡಬಾರದು ಭಕ್ತಿ ಇದ್ದವರು ಶೂದ್ರರಾಗಿದ್ದರೂ ಕೊಟ್ಟು ಸ್ವೀಕಾರ ಮಾಡಬಹುದು ಶಬರಿ ಕೈಲ್ ರಾಮಚಂದ್ರ ಸ್ವಾಮಿ ಹೆಣ್ಣುಗಳನ್ನು ತಗೊಂಡ ಹಾಗೆ ವಿಧುರ ಅನ್ನ ನೀವು ಭುಜೆ ಶುಚೀನಿ ಗುಣವಂತಿ ಚ ಸರಿ ಅವತ್ತು ರಾತ್ರಿ ಮತ್ತೆ ಮತ್ತೆ ಇದೇ ಮಾತನ್ನು ಆಳ್ತಾ ಇದ್ದಾರೆ ಅವತ್ತರ ಸಭೆಗೆ ವಿಧುರ ಬಂದಿರಲಿಲ್ಲ ಏನಾಯಿತು ಏನಾಯಿತು ಎಲ್ಲ ಕೇಳಿದರು ದಿವಸ ಪ್ರಾತಃ ಕಾಲವಾಯಿತು ಪ್ರಾತಃ ಕಾಲದಲ್ಲಿ ಕೃಷ್ಣ ಎಂದಿನಂತೆ ಹೊತ್ತಿಗೆ ಮುಂಚೆ ಎದ್ದು ಸಂಧ್ಯಾವಂದನವನ್ನು ಮುಗಿಸಿ ಅಗ್ನಿಹೋತ್ರವನ್ನು ಮಾಡಿ ಗೋದಾನಾದಿಗಳನ್ನೆಲ್ಲ ಬ್ರಾಹ್ಮಣರಿಗೆ ಅಲ್ಲೇ ಗೋವುಗಳನ್ನು ಕೊಂಡುಕೊಂಡು ಬ್ರಾಹ್ಮಣರಿಗೆ ಕೊಡ್ತಾ ಇದ್ದಾನೆ ದಕ್ಷಿಣೆ ಕೊಡ್ತಾ ಇದ್ದಾನೆ ಆ ಹೊತ್ತಿಗೆ ದುಶಾಸನ ಶಕುನಿ ಕರ್ಣ ದುರ್ಯೋಧನರು ಸ್ವಯಂ ಬಂದರು ಮೂರನೇ ದಿವಸದ ಮೀಟಿಂಗ್ ಸಭೆಗೆ ಬರಬೇಕು ಅಂತ ನಾ ಬರ್ತೀನಿ ಹೋಗಿ ದಾರಿಗೆ ಗೊತ್ತಿದೆ ಅಂತ ಹೇಳಿ ಕಳಿಸ್ಬಿಟ್ಟ ಕೃಷ್ಣ ಈಗ ಸಂಧಾನದ ಮುಖ್ಯ ಭಾಗಕ್ಕೆ ಬರ್ತಾ ಇದ್ದೇವೆ ಆ ಸಭೆಯಲ್ಲಿ ಏನು ಲೋಕದಲ್ಲಿರೋ ಪರಮಋಷಿಗಳೆಲ್ಲ ಬಂದಿದ್ದಾರೆ ಮೈತ್ರೇಯರು ಬಂದಿದ್ದಾರೆ ಪರಶುರಾಮರು ಬಂದಿದ್ದಾರೆ ದೇವಲೋಕದ ಮಹರ್ಷಿಗಳು ನಾರದರು ಮೊದಲಾದವರೆಲ್ಲ ಬಂದಿದ್ದಾರೆ ಅಷ್ಟೆಲ್ಲ ಋಷಿಗಳು ಬರ್ಬೋದು ಲೆಕ್ಕಾಚಾರ ಇರಲಿಲ್ಲ ದುರ್ಯೋಧನನಿಗೆ ಆಸನ ವ್ಯವಸ್ಥೆ ಇರಲಿಲ್ಲ ಸರಿಯಾಗಿ ತನ್ನ ಅರಮನೆಯವ್ರಿಗೆ ಮಾತ್ರ ಹಾಕಿದರು ಕೃಷ್ಣ ಬಾಗ್ಲಲ್ಲೇ ನಿಂತು ನೋಡಿದ ಅಷ್ಟೋ ಜನ ಋಷಿಮುನಿಗಳಿಗೆ ಆಸನ ವ್ಯವಸ್ಥೆ ಆದರೆ ಒಳಗೆ ಬರೋದು ಅಂತ ಹೇಳಿದಾಗಿ ಅಷ್ಟೋ ಜನರಿಗೆ ಆಸನ ವ್ಯವಸ್ಥೆಯನ್ನು ಮಾಡ್ತಾರೆ ಇಲ್ಲಿ ಕುಮಾರವ್ಯಾಸನೇ ಬೇರೆ ರೀತಿ ಹೇಳ್ತಾನೆ ಪಾದಾಂಗೋಷ್ಠಿ ನೆಲವನ್ನು ಒತ್ತರಾಗಿ ಮೇಲಿಂದ ಎಳೆದು ಬಂದ ಬಿದ್ದ ಎಂಬುದಾಗಿ ಮೂಲದಲ್ಲಿ ಬೇರೆ ರೀತಿ ಹೇಳಿದ್ದಾರೆ ಅದನ್ನು ಮುಂದೆ ನೋಡೋಣ